ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪರಿತು ಪೇಳುವೆ ಪರಮ ಭಗವದ್ಭಕ್ತರಿದ ನಾದರದಿ ಕೇಳುವುದು ಆದರದಿ ಕೇಳುವುದು ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಸರ್ವಕರ್ಮ ಸಮರ್ಪಣೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂಥೇಳಿ ನದಿಯ ನೀರನ್ನು ತಗೊಂಡು ನದಿಗೆ ಅರ್ಗೆ ಬಿಡ್ತೀವಲ್ಲ ಆ ನದ್ಯಾಭಿಮಾನಿ ದೇವತೆಗಳು ಅವರಂತರ್ಯಾಮಿಯಾಗಿ ವಾಯುದೇವರು ಮತ್ತು ಪರಮಾತ್ಮನಿಗೆ ಅಂತ ಸಮರ್ಪಣೆಯನ್ನು ಯಾವ ರೀತಿಯಾಗಿ ಮಾಡ್ತೀವೋ ಹಾಗೆ ಅಂತ ಆ ನದಿಯ ದೃಷ್ಟಾಂತದಿಂದ ತಿಳಿಸ್ತಾರೆ ನದಿಯ ಜಲ ನದಿಗೆರವ ತೆರದಂದದಲ್ಲಿ ಭಗವದ್ದತ್ತ ಧರ್ಮ ಕರ್ಮಗಳನ್ನು ಉದದಿ ಶಯನನಿಗೆ ಅರ್ಪಿಸುತ್ತಾ ವ್ಯಾವೃತ್ತನೇನಾಗಿ ವಿಧಿ ನಿಷೇಧಾದಿಗಳಿಗೆ ಒಳಗಾಗದಲೆ ಮಾಡುತ್ತ ಧರ್ವಿ ಎಂದದಿ ಪದುಮನಾಭನ ಸಕಲ ಕರ್ಮಗಳಲ್ಲಿ ನೆನೆಗುತ್ತಿರೋನು ಅಂತರ್ಯಾಮಿಯಾಗಿ ಭಗವಂತನನ್ನು ಸಕಲ ಕರ್ಮಗಳಲ್ಲಿ ನೆನೆವುತ್ತಿರು ಮಾಡುವಂತಹ ತ್ರಿಕರಣಗಳಿಂದ ಮಾಡ್ತಕ್ಕಂಥ ಕಾಯ ವಾಚ ಮಾನಸಿಕ ಎಲ್ಲ ಕರ್ಮಗಳಲ್ಲೂ ಕೂಡ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು ನದಿ ನೀರನ್ನು ತಗೊಂಡು ಆ ನದಿ ಅಭಿಮಾನಿ ದೇವತೆಗೆ ಅರ್ಘ್ಯವನ್ನು ಯಾವ ರೀತಿಯಾಗಿ ಕೊಡ್ತೀವೋ ಹಾಗೆ ಅಂತ ದೇವಕಾತ ತಟಾಕ ವಾಪಿ ಸರೋವರಗಳ ಅಭಿಮಾನಿ ಅಂಥೇಳಿ ನದಿ ಸಮುದ್ರ ಜಲಾಶಯ ಈ ರೀತಿ ಎಲ್ಲಿ ನೀರನ್ನು ತಗೊಂಡು ಕರ್ಮಗಳನ್ನು ಅಥವಾ ಸಂಧ್ಯಾವನ ಇತ್ಯಾದಿ ಎಲ್ಲವನ್ನು ಮಾಡ್ತೀವೋ ಹಾಗೆ ಅಲ್ಲಿ ಸ್ನಾನ ಪಾನ ಇತ್ಯಾದಿ ಎಲ್ಲ ಮಾಡುವಂಥ ಸಂದರ್ಭದಲ್ಲಿ ಆ ನದ್ಯಾಭಿಮಾನಿ ದೇವತೆಗೆ ಆ ನದಿ ನೀರನ್ನೇ ಬೊಗಸೆ ಒಳಗೆ ತುಂಬ್ಕೋತೀವಿ ಅರ್ಘ್ಯವನ್ನು ಕೊಡ್ತೀವಿ ಅದೇ ರೀತಿಯಾಗಿ ಬಿಂಬೋಪಾಸನೆ ಬಿಂಬರೂಪಿ ಪರಮಾತ್ಮನೇ ನಮ್ಮಲ್ಲಿ ಅನಂತ ರೂಪಗಳಿಂದ ನಿಂತು ನಮ್ಮ ಯೋಗ್ಯತಾನುಸಾರ ಎಲ್ಲ ಕಾರ್ಯಗಳನ್ನು ಕರ್ಮಗಳನ್ನು ನಮ್ಮಿಂದ ಮಾಡಿಸಿ ಅಂತ ಆ ಬಿಂಬರೂಪರಿಗೆ ಅದನ್ನು ಪುನಃ ಸಮರ್ಪಣೆಯನ್ನು ಮಾಡಬೇಕು ನದಿಯ ನೀರನ್ನೇ ತಗೊಂಡು ಅದನ್ನೇ ಮತ್ತೆ ನದಿಗೆ ಅರ್ಘ್ಯವನ್ನು ಕೊಟ್ಟರೆ ನದಿಗೆ ಏನಾದರೂ ಲಾಭ ಆಯಿತಾ ಅಂದರೆ ಸರ್ವತಾ ಇಲ್ಲ ಆದರೆ ಆ ನದಿಯ ಮೂಲಕ ನದ್ಯಾಭಿಮಾನಿ ದೇವತೆಯನ್ನು ಉಪಾಸನೆ ಮಾಡಿ ಆ ನೀರಿನ ಮೂಲಕ ನದ್ಯಾಭಿಮಾನಿ ದೇವತೆ ಅವರಂತರ್ಯಾಮಿಯಾಗಿ ವಾಯುದೇವರು ಮತ್ತು ಪರಮಾತ್ಮನ ಚಿಂತನೆಯನ್ನು ಮಾಡಿ ಅರ್ಪಣೆ ಮಾಡಿದಾಗ ಆ ನದ್ಯಭಿಮಾನಿ ದೇವತೆಗಳು ವಾಯುದೇವರು ಮತ್ತು ಪರಮಾತ್ಮನ ಅನುಗ್ರಹಕ್ಕೆ ಜೀವ ಪ್ರಾಪ್ತನಾಗ್ತಾನೆ ಅಂದರೆ ಆ ಎಲ್ಲರ ಅನುಗ್ರಹವನ್ನು ಪಡಿತಾನೆ ಅದೇ ರೀತಿಯಾಗಿ ಪರಮಾತ್ಮ ಅನಂತ ರೂಪಗಳಿಂದ ನಿಂತು ಆ ತತ್ವಾಭಿಮಾನಿ ದೇವತೆಗಳ ವಾಯುದೇವರ ಮೂಲಕ ತಾನು ಮಾಡಿ ಮಾಡಿಸಿ ಅವರಿಂದನೂ ಸಾಧನೆಯನ್ನು ಮಾಡಿಸ್ತಾನೆ ನಮ್ಮ ಮೂಲಕರೂ ಮಾಡಿಸ್ತಾನೆ ತಾನು ಮಾಡ್ತಾನೆ ಯಾಕಂದರೆ ತಾನು ಬಿಂಬ ಕೇವಲ ಬಿಂಬ ಅಂತ ಹೇಳಿದ್ವಿ ಹಿಂದಿನ ಪದ್ಯದಲ್ಲಿ ಹಾಗೆ ಆ ಎಲ್ಲ ಕರ್ಮಗಳನ್ನು ಕೂಡ ಆಯಾ ದೇವತೆಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಿದ್ರೆ ನದಿ ನೀರಿನ ನೀರನ್ನು ತಗೊಂಡು ಅಡುಗೆ ಕೊಟ್ಟಾಗ ನದಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವೃದ್ಧಿ ಹ್ರಾಸ ಇಲ್ವೋ ಹಾಗೆ ನಿತ್ಯ ತೃಪ್ತನಾಗಿರ್ತಕ್ಕಂಥ ಪರಮಾತ್ಮನಿಗೆ ಏನೂ ಬೇಕಾಗಿಲ್ಲ ಆದರೂ ಕೂಡ ಅಲ್ಲಿ ಹೇಗೆ ನದ್ಯಾಭಿಮಾನಿ ದೇವತೆ ಒಲಿದ ಅನುಗ್ರಹವನ್ನು ಮಾಡ್ತಾಳೋ ಹಾಗೆ ಇಲ್ಲಿ ಪರಮಾತ್ಮ ವಿಶೇಷವಾಗಿ ಬಿಂಬ ಅಂತ ಈ ರೀತಿಯಾಗಿ ಜೀವ ಸ್ಮರಣೆ ಮಾಡಿದ್ದಕ್ಕೆ ಸಂತೋಷಪಟ್ಟು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಿಸ್ತಾನೆ ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತಾದರೆ ಮಹಾಭಾರತ ತಾತ್ಪರ್ಯ ನಡೆಯದಲ್ಲಿ ತಿಳಿಸ್ತಾರೆ ಕಂಸ ವಧೆಯ ಸಂದರ್ಭ ಆಗ ಶ್ರೀಕೃಷ್ಣ ಪರಮಾತ್ಮ ಕಂಸನ ಸೈನ್ಯದ ಜೊತೆಗೆ ಹೋರಾಟವನ್ನು ಮಾಡ್ತಾ ಇರ್ತಾನೆ ಯುದ್ಧ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ದೇವೇಂದ್ರ ಇದೇ ರೀತಿಯಾಗಿರ್ತಕ್ಕಂಥ ಅನುಸಂಧಾನದಿಂದ ಪರಮಾತ್ಮನೇ ಕೊಟ್ಟಿರ್ತಕ್ಕಂಥ ದಿವ್ಯವಾದ ರಥವನ್ನು ಆ ಯುದ್ಧಕ್ಕಾಗಿ ಕೃಷ್ಣನಿಗೆ ಕೊಟ್ಟು ಕಳಿಸ್ತಾನೆ ಈ ಅನುಸಂಧಾನದಿಂದ ಪರಮಾತ್ಮನಿಗೆ ರಥ ಬೇಕಾಗಿಲ್ಲ ಕಂಸನ ಸಂಹಾರ ಅನ್ನೋದು ಒಂದು ಕ್ಷಣ ತನ್ನ ಕೃಪಾದೃಷ್ಟಿಯಿಂದ ತನ್ನ ಕಣ್ಣೋಟದಿಂದ ಕೆಲವು ಸೆಕೆಂಡ್ಗಳಲ್ಲಿ ಈ ಕೆಲಸವನ್ನು ಮಾಡಬಹುದು ಆದರೂ ಕೂಡ ಬಿಂಬೋಪಾಸನೆಯನ್ನು ಮಾಡಿ ಪರಮಾತ್ಮ ಕೊಟ್ಟಿರ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥ ರಥವನ್ನು ಆ ಯುದ್ಧದ ಸಂದರ್ಭದಲ್ಲಿ ದೇವೇಂದ್ರ ಮತ್ತು ಕೃಷ್ಣನಿಗೆ ಸಮರ್ಪಣೆಯನ್ನು ಈ ಚಿಂತನೆಯಿಂದನೇ ಮಾಡ್ತಾನೆ ಅದೇ ರೀತಿಯಾಗಿ ಜೀವ ಅನಂತ ರೂಪಗಳಿಂದ ಬಿಂಬನಾಗಿ ನಮ್ಮೊಳಗೆ ನಿಂತು ಮಾಡಿಸ್ತಕ್ಕಂಥ ಎಲ್ಲ ಕರ್ಮ ಧರ್ಮಗಳನ್ನು ಕೂಡ ಆ ಬಿಂಬನಿಗೆ ಸಮರ್ಪಣೆ ಮಾಡಬೇಕು ಆಗ ಪರಮಾತ್ಮ ವಿಶೇಷ ಅನುಗ್ರಹವನ್ನು ಮಾಡ್ತಾನೆ ನಿತ್ಯ ತೃಪ್ತನಾಗಿರ್ತಕ್ಕಂಥ ಪರಮಾತ್ಮನಿಗೆ ಏನೂ ಬೇಕಾಗಿಲ್ಲ ಆದರೂ ಕೂಡ ಈ ಸರ್ವ ಸಮರ್ಪಣೆಯನ್ನು ಮಾಡಿದ್ನಲ್ಲ ಈ ಭಕ್ತಿಯಿಂದ ಆ ಭಕ್ತಿ ಭಾವಕ್ಕೆ ಒಲಿದು ಭಗವಂತ ವಿಶೇಷ ಅನುಗ್ರಹವನ್ನು ಮಾಡ್ತಾನೆ ಪರಮಾತ್ಮ ಅನಂತ ರೂಪಗಳಿಂದ ನಮ್ಮೊಳಗಿದ್ದು ಬಿಂಬನಾಗಿ ಕರ್ಮವನ್ನು ಯಾವ ರೀತಿಯಾಗಿ ಮಾಡಿಸ್ತಾನೆ ಅಂದರೆ ಅವರಂಧದಲ್ಲಿ ತಾ ಮಾಡಿ ಮಾಡಿಸಿ ಜೀವರ ಸ್ವರೂಪಯೋಗ್ಯತೆಯಂತೆ ಮಾಡಿಸ್ತಾನೆ ಭಗವಂತ ನಿತ್ಯ ತೃಪ್ತ ಜೀವ ಪ್ರತಿಬಿಂಬ ಸ್ಥಾನೀಯ ನಂದೇನಿದೋ ಸ್ವಾಮಿ ನಿಂದೇ ಇದೆಲ್ಲವೂ ಅಂತ ಆ ಬಿಂಬನಿಗೆ ಅರ್ಪಣೆ ಮಾಡಿದಾಗ ಪರಮಾತ್ಮ ಸಂತುಷ್ಟನಾಗ್ತಾನೆ ಪರಮಾನುಗ್ರಹವನ್ನು ಮಾಡ್ತಾನೆ ಬಿಂಬ ಜೀವನೊಳಗೆ ಹೇಗಿರ್ತಾನೆ ಅಂತ ಕೇಳಿದರೆ ತದ್ರೂಪ ತದಾಕಾರ ತತ್ ಶಬ್ದವಾಚ್ಯನಾಗಿ ಇರ್ತಾನೆ ತನ್ನ ಅಂಗಗಳಿಂದ ಅವನ ಅಂಗಗಳನ್ನು ಪ್ರೇರಣೆ ಮಾಡ್ತಾನೆ ಇದು ದ್ರವ್ಯ ಬಿಂಬ ಪ್ರತಿಬಿಂಬ ಭಾವ ಅಂತ ಕರೆಯೋದು ಅದೇ ರೀತಿಯಾಗಿ ಬಿಂಬರೂಪಿ ಪರಮಾತ್ಮ ತನ್ನ ಜ್ಞಾನಾನಂದಾದಿ ಗುಣಗಳನ್ನು ಜೀವನ ಜ್ಞಾನಾನಂದಾದಿ ಗುಣಗಳಲ್ಲಿ ಈಡಿಸ್ತಾ ಈಡಿಸ್ತಾನೆ ಇಡ್ತಾನೆ ಇದು ಗುಣಬಿಂಬ ಪ್ರತಿಬಿಂಬ ಭಾವ ಅದೇ ರೀತಿಯಾಗಿ ಪ್ರತಿಬಿಂಬ ತನ್ನ ಕ್ರಿಯೆಗಳನ್ನು ಜೀವನ ಕ್ರಿಯೆಗಳಲ್ಲಿ ಪ್ರೇರಣೆ ಮಾಡಲಿಕ್ಕಾಗಿ ಇಡ್ತಾನೆ ಇದು ಕ್ರಿಯಾಬಿಂಬ ಪ್ರತಿಬಿಂಬ ಭಾವ ಹೀಗೆ ಆ ಜೀವನ ಶರೀರ ಗುಣ ಕ್ರಿಯೆ ಆ ತತ್ವಾಭಿಮಾನಿ ದೇವತೆಗಳ ಶರೀರ ಗುಣ ಕ್ರಿಯೆ ಎಲ್ಲವನ್ನು ಪ್ರೇರಣೆ ಮಾಡ್ತಕ್ಕಂಥವ್ನು ಯಾರು ಅಂದರೆ ಕೇವಲ ಬಿಂಬನಾಗಿರ್ತಕ್ಕಂಥ ಪರಮಾತ್ಮ ಹೀಗೆ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಉದ ದಿಶೆಯ ನನಗೆ ಅರ್ಪಿಸುತ್ತಾ ವ್ಯಾವೃತ್ತ ನೀನಾಗು ಅಂತ ಪರಮಾತ್ಮನಿಗೆ ಹೀಗೆ ಅರ್ಪಣೆ ಮಾಡಿದಾಗ ಆ ಯಾರು ಅರ್ಪಣೆ ಮಾಡ್ತಾನಲ್ಲ ಆ ಕರ್ತೃ ಅಂದರೆ ಜೀವ ಏನಿದಾನಲ್ಲ ಕರ್ತೃ ಇಂದ ಇದರಂದರೆ ಅಧೀನ ಕರ್ತೃತ್ವವನ್ನು ಹೊಂದಿರತಕ್ಕಂಥ ಜೀವ ಅವನಲ್ಲಿರುವ ಬಿಂಬರೂಪಿಗೂ ಆ ಕರ್ಮಾಂತರ್ಗತನಾಗಿರ್ತಕ್ಕಂಥ ಆ ಪರಮಾತ್ಮನ ರೂಪಕ್ಕೂ ಕೂಡ ಐಕ್ಯ ಚಿಂತನೆಯನ್ನು ಮಾಡಿ ಅವನೇ ಬಿಂಬ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಅರ್ಪಣೆಯನ್ನು ಮಾಡಬೇಕು ಈ ಸಂದರ್ಭದಲ್ಲಿ ವ್ಯಾವರ್ತನೇನಾಗಿ ತಾನು ವ್ಯಾವರ್ತನಾಗಿರಬೇಕು ಅಂತಂದರೆ ಆ ದ್ರವ್ಯ ಗುಣ ಕ್ರಿಯೆ ಅದರಲ್ಲೆಲ್ಲೂ ಅಭಿಮಾನ ತನ್ನದು ಅನ್ನೋದು ಮೋಹ ಅಥವಾ ಅಭಿಮಾನ ಅನ್ನೋದು ಇರಲೇಬಾರದು ಭಗವಂತನೇ ಈ ಎಲ್ಲ ಕರ್ಮಗಳನ್ನು ನನ್ನ ಯೋಗ್ಯತಾನುಸಾರ ಮಾಡಿಸ್ತಾನೆ ಈ ರೀತಿಯಾಗಿ ಚಿಂತನೆ ಮಾಡಿ ವಿಧಿ ನಿಷೇಧಗಳಿಗೊಳಗಾಗದಲೆ ಮಾಡುತ್ತಾ ಧರ್ವಿ ಎಂದದೀರು ಅಂತ ತಿಳಿಸ್ತಾರೆ ವಿಧಿ ನಿಷೇಧಗಳಿಗೊಳಗಾಗದಲೆ ಮಾಡ್ತಕ್ಕಂಥ ಅವ್ರು ಯಾರು ಅಂದರೆ ಉತ್ತಮರಾಗಿರ್ತಕ್ಕಂಥ ಚೇತನನು ಮುಕ್ತರು ಅಂತ ಏನು ಕರಿತೀವಿ ಅವರು ಅವರಿಗೆ ವಿಧಿ ನಿಷೇಧ ಅನ್ನೋದಿಲ್ಲ ಆದರೆ ಸಂಸಾರಿ ಚೇತನರು ವಿಧಿ ನಿಷೇಧಗಳಿಂದ ಬದ್ಧರೇ ಆಗಿರ್ತಾರೆ ಶ್ರುತಿ ಸ್ಮೃತಿ ಹರೇರಾಜ್ಯ ಹರೇರಾಜ್ಞ ಅಂತ ವಿಹಿತ ಕರ್ಮಗಳನ್ನು ಮಾಡಬೇಕು ನಿಷಿದ್ಧ ಕರ್ಮಗಳನ್ನು ಮಾಡಬಾರ್ದು ಆ ವಿಹಿತ ಕರ್ಮಗಳನ್ನು ವಿಷ್ಣು ಭಕ್ತಿಪೂರ್ವಕವಾಗಿಯೇ ಮಾಡಬೇಕು ಜ್ಞಾನಪೂರ್ವಕವಾಗಿ ಕರ್ಮಾಚರಣೆಯನ್ನು ಮಾಡಬೇಕು ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ವಿಧಿ ನಿಷೇಧಗಳನ್ನು ಉಲ್ಲಂಘನೆ ಮಾಡಿದ್ರೆ ಅದರಿಂದ ಪಾಪ ಬರುತ್ತೆ ಆದ್ದರಿಂದ ಆ ವಿಧಿ ನಿಷೇಧಗಳಿಗೆ ಬದ್ಧರಾಗಿ ವಿಹಿತವಾದದ್ದನ್ನು ಆಚರಣೆ ಮಾಡಬೇಕು ನಿಷೇಧವಾದದ್ದನ್ನು ಮಾಡಬಾರ್ದು ಶಾಸ್ತ್ರಜನ್ಯ ಜ್ಞಾನವನ್ನು ಗುರುಮುಖದಿಂದ ನಿಶ್ಚಯವಾಗಿ ತಿಳ್ಕೊಂಡು ಯಾವುದು ವಿಹಿತ ಅಥವಾ ವಿಧಿ ಯಾವುದು ನಿಷಿದ್ಧ ಅಂತ ತಿಳ್ಕೊಂಡು ಕರ್ಮಾಚರಣೆಯನ್ನು ಮಾಡಬೇಕು ಆ ಕರ್ಮಾಚರಣೆಯನ್ನು ಅನಂತ ರೂಪಗಳಿಂದ ಬಿಂಬನಾಗಿ ಭಗವಂತನೇ ನನ್ನ ಮೂಲಕ ನಡೆಸಿಯಾನೆ ಅಂತ ಈ ರೀತಿಯಾಗಿ ಚಿಂತನೆ ಮಾಡಿ ಅವನಿಗೆ ಸಮರ್ಪಣೆಯನ್ನು ಮಾಡಬೇಕು ಅದನ್ನು ಹೇಗೆ ಮಾಡಬೇಕು ಅಂತ ಆದರೆ ಭಯದಿಂದ ಮಾಡಬಾರ್ದು ಭಯದಿಂದ ಕರ್ಮವನ್ನು ಮಾಡಿ ಅರ್ಪಣೆ ಮಾಡಿದರೆ ಅಲ್ಪ ಫಲ ಅನ್ನೋದು ಬರುತ್ತೆ ಪ್ರೀತಿಯಿಂದ ಭಗವಂತ ನೀ ಕೊಟ್ಟ ಇಂಥ ಉತ್ಕೃಷ್ಟವಾದ ಶರೀರ ನೀನೇ ಅನಂತ ರೂಪಗಳಿಂದ ನನ್ನಲ್ಲಿ ನಿಂತು ಮಾಡಿಸಿದೆಯಾ ಅಂತ ಭಕ್ತಿಯಿಂದ ಪ್ರೀತಿಯಿಂದ ಕರ್ಮವನ್ನು ಆಚರಣೆ ಮಾಡಿ ಅದನ್ನು ಅರ್ಪಣೆ ಮಾಡಿದರೆ ಮಹಾಫಲ ಅನ್ನೋದು ಬರುತ್ತೆ ಈ ವಿಧಿ ಮತ್ತು ನಿಷೇಧ ಇದೆಯಲ್ಲ ಇದು ಶ್ರುತಿ ಸ್ಮೃತಿ ಹರೇ ರಾಜ್ಞ ಅಂತ ವೇದಗಳು ಪುರಾಣಗಳ ಮೂಲಕ ಭಗವಂತ ವಿಧಿ ಯಾವುದು ನಿಷೇಧ ಯಾವುದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಇದು ಭಗವಂತನ ಶಾಸನ ಆಜ್ಞೆ ಅದನ್ನು ಅರಿತು ಜೀವನ ಮಾಡಿದರೆ ಭಗವಂತ ಪ್ರಸನ್ನನಾಗಿ ಪರಮಾನುಗ್ರಹವನ್ನು ಮಾಡ್ತಾನೆ ಅದನ್ನು ಅತಿಕ್ರಮಣ ಮಾಡಿ ಅದನ್ನು ಮೀರಿದರೆ ಭಗವಂತ ಆ ಜೀವನ ಮೇಲೆ ಸಿಟ್ಟಾಗ್ತಾನೆ ಭಗವಂತನಿಗೆ ಕೋಪ ಬಂತು ಅಂತ ಅಂದರೆ ಅವನ ಪಾಪ ಕೋಪಕ್ಕೆ ತಾಪಕ್ಕೆ ಗುರಿ ಆಗ್ತೀವಿ ಅಂತ ಈ ರೀತಿಯಾಗಿ ಅಂದರೆ ಅದರಿಂದ ನನಗೆ ಈ ರೀತಿಯಾಗಿ ಅದನ್ನು ಉಲ್ಲಂಘನೆ ಮಾಡಿ ಅತಿಕ್ರಮಣ ಮಾಡಿದರೆ ಶಿಕ್ಷೆ ಕೊಡ್ತಾನೆ ಅಂತ ಭಯದಿಂದ ಧರ್ಮ ಕಾರ್ಯ ಮಾಡಿದರೆ ಅದು ಕಾಮ್ಯ ಕರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ ಅದಕ್ಕೆ ಅಲ್ಪ ಫಲ ಬರುತ್ತೆ ಅದೇ ಭಗವಂತನ ಅನುಗ್ರಹದಿಂದ ನನ್ನ ಯೋಗ್ಯತಾನುಸಾರ ಎಲ್ಲ ಕರ್ಮವನ್ನು ನನ್ನ ನಾನು ನಿಮಿತ್ತ ಅಷ್ಟೇ ಈ ಕರ್ಮಕ್ಕೆ ಈ ರೀತಿಯಾಗಿ ಅನುಸಂಧಾನ ಮಾಡಿ ಅರ್ಪಣೆ ಮಾಡಿದರೆ ಮಹಾಫಲ ಅನ್ನೋದು ಬರುತ್ತೆ ಅಜ್ಞಾನಿ ಶಿಕ್ಷೆಯ ಭಯದಿಂದ ಮಾಡ್ತಾನೆ ಪ್ರೀತಿಯಿಂದ ಮಾಡೋದಿಲ್ಲ ಜ್ಞಾನಿಯಾಗಿರ್ತಕ್ಕಂಥವನು ಪ್ರೀತಿಯಿಂದ ಭಗವದ್ ಅನುಗ್ರಹ ಪ್ರಾಪ್ತಿಗಾಗಿ ಕರ್ಮಾಚರಣೆಯನ್ನು ಮಾಡ್ತಾನೆ ಭಯದಿಂದ ಮಾಡಲ್ಲ ಆದ್ದರಿಂದ ಅಜ್ಞಾನಿಗೆ ಅಲ್ಪ ಫಲ ಬರ್ತಾ ಇದೆ ಜ್ಞಾನಿ ಆದವನಿಗೆ ಮಹಾಫಲ ಅನ್ನೋದು ಬರ್ತಾ ಇದೆ ಈ ಎಲ್ಲ ಸಂದರ್ಭಗಳಲ್ಲಿ ಜೀವ ಹೇಗಿರಬೇಕು ಅಂದರೆ ದರ್ವಿ ಅಧೀನ್ ದರ್ವಿ ಅಂದರೆ ಸೌಟು ಅದು ಬಡಿಸುವವನ ಅಧೀನದಲ್ಲಿರುತ್ತೆ ಅಥವಾ ಅಡುಗೆ ಮಾಡುವವನ ಅಧೀನದಲ್ಲಿರುತ್ತೆ ಅಂತ ಲೋಕದಲ್ಲಿ ನಾವು ಕಂಡಿದ್ದೀವಿ ಅದೇ ರೀತಿಯಾಗಿ ಜೀವನ ಕರ್ತೃತ್ವ ಅನ್ನೋದು ಅಧೀನ ಕರ್ತೃತ್ವ ಹೊರತು ಸ್ವತಂತ್ರ ಕರ್ತೃತ್ವ ಅಲ್ಲ ಪಾಯಸದಲ್ಲೋ ಸಾರಲ್ಲೋ ಹುಳಿಯಲ್ಲೋ ಮುಳುಗಿರುತ್ತೆ ಸೌಟು ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ರುಚಿ ಅನ್ನೋದು ಅನುಭವಿಸೋದಿಲ್ಲ ಅದು ಜಡ ಅದರಿಂದ ಅನುಭವಿಸೋದಿಲ್ಲ ನಿಜ ಆದರೆ ಭಕ್ತ ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥ ಪದಾರ್ಥಗಳನ್ನು ಅದರ ಸವಿಯನ್ನು ಅನುಭವಿಸದೇ ಇರೋದರಲ್ಲಿ ಜಡ ಸದೃಶನಾಗಿ ಇರಬೇಕು ಅಂದರೆ ಭಗವಂತನೇ ಸ್ವತಂತ್ರ ಕರ್ತೃ ಅನ್ನೋ ಜ್ಞಾನದಿಂದ ಜಡ ಶರೀರ ನನಗಿರೋದು ಈ ಜಡ ಶರೀರದಲ್ಲಿ ಚೈತನ್ಯ ಬರಬೇಕು ಅಂತಾದರೆ ಆ ಭಗವಂತ ಇಲ್ಲಿ ನಿಯಮನ ಮಾಡಿದ್ರಿಂದನೇ ಬರೋದು ಅಂತ ಈ ರೀತಿಯಾಗಿ ಅನುಸಂಧಾನದಿಂದ ಆ ಕರ್ಮವನ್ನು ಭಗವಂತನಿಗೆ ಅವನವನ ಯೋಗ್ಯತಾನುಸಾರ ಕರ್ಮಾಚರಣೆಯನ್ನು ನಡೆಸ್ತಕ್ಕಂಥವನು ಭಗವಂತನೇ ಈ ರೀತಿಯಾಗಿ ಚಿಂತನೆ ಮಾಡಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಈ ಕರ್ಮಾಚರಣೆಯ ಸಂಕಲ್ಪ ಮಾಡುವಾಗ ಕರ್ಮಾಚರಣೆಯನ್ನು ಮಾಡುವಾಗ ಕರ್ಮವನ್ನು ಸಮರ್ಪಣೆ ಮಾಡುವಂತಹ ಸಂದರ್ಭ ಎಲ್ಲ ಸಂದರ್ಭಗಳಲ್ಲೂ ಕೂಡ ಪದುಮನಾಭನ ಸಕಲ ಕರ್ಮಗಳಲ್ಲಿ ನೆನೆಗುತ್ತಿರು ಅನಂತ ರೂಪಗಳು ಇರುವ ಸಂದರ್ಭದಲ್ಲಿ ಪದುಮನಾಭ ಅಂತ ಯಾಕೆ ಹೇಳಿದರು ಅಂತ ಕೇಳಿದ್ರೆ ಕಮಲದಂತೆ ಹೇಗೆ ನಿರ್ಲಿಪ್ತನಾಗಿ ಕಮಲ ಹೇಗೆ ಕೆಸರಿನಲ್ಲಿ ಅಥವಾ ನೀರಿನಲ್ಲಿ ಇದ್ರೂ ನಿರ್ಲಿಪ್ತನಾಗೇ ಇರ್ತದೋ ಅದೇ ರೀತಿಯಾಗಿ ಭಗವಂತನು ನಿರ್ಲಿಪ್ತನಾಗೇ ಇರ್ತಾನೆ ಹಾಗೆ ನೀನು ನಿರ್ಲಿಪ್ತನಾಗಿ ಭಗವಂತನೇ ಅನಂತ ರೂಪಗಳಿಂದ ಮಾಡಿಸ್ದ ಅಂಥೇಳಿ ಕರ್ಮದ ಮೋಹವನ್ನು ಅಥವಾ ಸಕಾಮ ಅಂದರೆ ಅಪೇಕ್ಷೆ ಫಲ ಅಪೇಕ್ಷೆಯಿಂದ ಕರ್ಮ ಮಾಡೋದನ್ನು ಬಿಟ್ಟು ಇದ್ದರೆ ನೀನು ನಿರ್ಲೇಪನ ಆಗ್ತೀಯಾ ಅಂಥೇಳಿ ನಮಾಮ್ ಕರ್ಮಾಣಿ ಲಿಂಪಂತಿ ಅವೇ ಕರ್ಮ ಫಲೇ ಸ್ಪೃಹ ಅಂತ ಹಿಂದೆ ಗೀತೆಯಲ್ಲಿ ಹೇಳ್ದಂಗೆ ಕರ್ಮದ ಫಲದ ಆಸೆ ಇದ್ದರೆ ಮಾತ್ರ ಕರ್ಮದ ಫಲ ಅನ್ನೋದು ಲೇಪ ಆಗ್ತಾಯಿದೆ ಅದು ಬಂಧನಕ್ಕೆ ಕಾರಣ ಆಗ್ತಾ ಇದೆ ಅದೇ ನಿಷ್ಕಾಮ ಕರ್ಮ ಆದರೆ ಅದು ಯಾವತ್ತೂ ನಿರ್ಲೇಪವೇ ಆಗ್ತಾಯಿದೆ ಅದರಿಂದ ಬಂಧನ ಅನ್ನೋದಾಗಲ್ಲ ಬದಲಿಗೆ ಬಿಡುಗಡೆ ಆಗತ್ತೆ ಆದ್ದರಿಂದ ನೀನು ದರ್ವಿಯಂತೆ ಇರು ಅಂತ ಈ ರೀತಿಯಾಗಿ ಇಲ್ಲಿ ತಿಳಿಸ್ತಾರೆ ಎಲ್ಲ ಸಂದರ್ಭದಲ್ಲೂ ಪದುಮನಾಭನ ಸಕಲ ಕರ್ಮಗಳಲ್ಲಿ ನೆನೆಯುತ್ತಿರು ಅಂತರ್ಯಾಮಿಯಾಗಿರುವ ಭಗವಂತ ಅನಂತ ಜೀವರಾಶಿಗಳಲ್ಲಿ ನಿಂತು ದ್ವಂದ್ವ ಕರ್ಮಗಳನ್ನು ಮಾಡಿಸುವ ಸಂದರ್ಭದಲ್ಲಿ ಮತ್ತು ಅನಂತ ಜೀವರಾಶಿಗಳಿಂದ ಕರ್ಮವನ್ನು ಸ್ವೀಕಾರ ಮಾಡುವ ಸಂದರ್ಭದಲ್ಲೂ ಅವನು ನಿರ್ಲೇಪನೆ ಆಗಿದ್ದಾನೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗುಣ ದೋಷಗಳ ಲೇಪ ಅನ್ನೋದು ಪರಮಾತ್ಮನಿಗೆ ಸರ್ವತಾ ಇಲ್ಲ ಅಂತ ತಿಳಿಸ್ತಾರೆ ಆ ರೀತಿಯಾಗಿ ಸಕಲ ಕರ್ಮಗಳಲ್ಲಿ ಅಂತಹ ನಿರ್ಲೇಪನಾಗಿರ್ತಕ್ಕಂಥ ಭಗವಂತನ ಸ್ಮರಣೆ ಅನ್ನೋದು ಅತ್ಯಂತ ಅವಶ್ಯ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ ಮಸ್ತು